ಆಚೆ ಮನೆ ಸುಬ್ಬನ್ನೋರ್ಗೆ ಏಕಾದಶಿ ಉಪವಾಸ ಆಚೆ ಮನೆ ಸುಬ್ಬನ್ನೋರ್ಗೆ ಏಕಾದಶಿ ಉಪವಾಸ ಎಲ್ಲ ಸ್ವಲ್ಪ ತಿಂತ ರಸ್ತೆ ಉಪ್ಪಿಟ್ಟು ಅವಲಕ್ಕಿ ಪಾಯಸ ಎಲ್ಲ ಸ್ವಲ್ಪ ತಿಂತ ರಸ್ತೆ ಉಪ್ಪಿಟ್ಟು ಅವಲಕ್ಕಿ ಪಾಯಸ ಮೂರು ನಾಲ್ಕು ಬಾಳೆಹಣ್ಣು ಸ್ವಲ್ಪ ಚಕ್ಕುಳಿ ಕೋರ್ಮ ಗಂಟೆಗೆ ಎರಡು ಸೀಬೆ ಹಣ್ಣು ಆಗಾಗ ಒಂದು ಕಿತ್ತರೆ ಹಣ್ಣು ಮಧ್ಯಾಹ್ನಕ್ಕೆಲ್ಲ ಯಾವೇ ಉಂಡೆ ಹುರುಳಿ ನಾವು ಎಲ್ಲ ಸ್ವಲ್ಪ ಬೀಸಿ ಸಂಡಿಗೆ ಐದೋ ಆರೋ ಇಡ್ಲಿ ರಾತ್ರಿ ಪಾಪ ಉಪ್ಪಿಟ್ಟೆ ಗತಿ ಒಂದೋಟ ತುಂಬಾ ಪಕ್ಕದ ಮನೆಯ ಗೌಡರ ಸೀಮೆ ಹಸುವಿನ ಹಾಲು